ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ದಾಸರು ಈ ಶರೀರವನ್ನು ಭಗವಂತನ ಸುಂದರವಾಗಿರ್ತಕ್ಕಂಥ ಪಟ್ಟಣ ಅನ್ನುವ ವಿಶೇಷ ಪರಿಕಲ್ಪನೆಯನ್ನು ತಿಳಿಸ್ಕೊಟ್ರು ಈ ಪದ್ಯದಲ್ಲಿ ಒಂದು ಪಟ್ಟಣ ಅಂತ ಆದಮೇಲೆ ಅಲ್ಲಿ ಮುಖ್ಯ ರಸ್ತೆ ಅದನ್ನೇ ಮೈನ್ ರೋಡ್ ಅಂತ ಕರೆಯೋದು ಅಮುಖ್ಯವಾಗಿರ್ತಕ್ಕಂಥ ಅಡ್ಡ ರಸ್ತೆಗಳು ಕ್ರಾಸ್ ರೋಡ್ಸ್ ಇರಬೇಕು ಒಂದು ಉದ್ಯಾನವನ ಇರಬೇಕು ಆಮೇಲೆ ಶತ್ರು ಸಂಹಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೆಕ್ಯೂರಿಟಿ ಈ ರೀತಿಯಾಗಿರಬೇಕು ಒಂದು ಪಟ್ಟಣ ಸುರಕ್ಷಿತವಾಗಿರಬೇಕು ಅಂತಾದರೆ ಲೋಕದಲ್ಲಿ ಅಚ್ಚುಕಟ್ಟಾಗಿ ಏನೆಲ್ಲ ವ್ಯವಸ್ಥೆ ಇರ್ತದೋ ಅದೇ ರೀತಿಯಾಗಿ ಈ ಶರೀರ ಅನ್ನೋ ಪಟ್ಟಣದಲ್ಲೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಸುವ್ಯವಸ್ಥೆ ಅನ್ನೋದಿದೆ ವಿಹಾರಕ್ಕಾಗಿ ಉದ್ಯಾನವನವೂ ಇದೆ ದುಷ್ಟ ದೈತ್ಯರ ಆಕ್ರಮಣ ಮಾಡದೇ ಇದ್ದಂಗೆ ರಕ್ಷಣಾ ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ವಾಯುದೇವರ ಹೊತ್ತು ನಿರ್ವಹಣೆ ಮಾಡ್ತಾರೆ ಅಂತಹ ಪರಮಾತ್ಮ ವೈಭವದಿಂದ ಸಂಚಾರ ಮಾಡಲಿಕ್ಕೆ ಅಂತ ಬೇಕಾಗಿರ್ತಕ್ಕಂಥ ಆನೆಗಳು ಅವು ಇದೆ ಸಾತ್ವಿಕವಾಗಿರ್ತಕ್ಕಂಥ ಅಹಂಕಾರಗಳು ಪೊಳಗಿದ ಆನೆಯಂತೆ ಇರುವಂಥದ್ದು ಆ ರೀತಿಯಾಗಿದೆ ಹೀಗೆ ವಿಶೇಷವಾಗಿ ಎಲ್ಲ ಸುವ್ಯವಸ್ಥಿತವಾಗಿರ್ತಕ್ಕಂಥ ಅಚ್ಚುಕಟ್ಟಾದ ಪಟ್ಟಣ ಅಂತಾದರೆ ಈ ಶರೀರ ಅಂತ ಆ ಮೇನ್ ರೋಡು ಆಮೇಲೆ ಅಡ್ಡರಸ್ತೆಗಳು ರಾಜಬೀದಿ ಉತ್ಸವ ಎಲ್ಲ ಮಾಡಲಿಕ್ಕೆ ರಾಜಬೀದಿ ಉತ್ಸವ ಅಂತಲೇ ಕರಿತೀವಿ ಆ ರಾಜಬೀದಿ ಇರಬೇಕು ಪರಮಾತ್ಮ ಅಲ್ಲಿ ಸಂಚಾರ ಮಾಡಬೇಕು ಅದನ್ನು ರಾಜಬೀದಿ ಉತ್ಸವ ಅಂತ ಚಿಂತನೆಯನ್ನು ಮಾಡಬೇಕು ಹೀಗೆಲ್ಲ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯೂ ಕೂಡ ಈ ಶರೀರದಲ್ಲೇ ಇದೆ ಅನ್ನೋದನ್ನು ಈ ಪದ್ಯದಲ್ಲಿ ಸುಂದರವಾಗಿ ತಿಳಿಸ್ಕೊಡ್ತಾರೆ ಧಾತುಗಳು ಸಪ್ತಾವರಣವು ಪವೀತಿಗಳು ನಾಡಿಗಳು ಮದಗಳು ಯೂತಪಗಳು ಸುಷುಮ್ನ ನಾಡಿಯ ರಾಜಪಂಥಾನ ಈತನೂರು ವನಂಗಳು ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳಬಾರ ತಳವಾರ ಈ ಶರೀರ ಅನ್ನ ನಗರ ಇದೆ ಅಲ್ಲಿ ಅಚ್ಚುಕಟ್ಟಾಗಿ ಇರಬೇಕು ಅದಕ್ಕೆ ಅದರಲ್ಲಿ ದುಷ್ಟದೈತ್ಯರ ಆಕ್ರಮಣ ಆಗಬಾರ್ದು ದುಷ್ಟಶಕ್ತಿಗಳ ಆಸುರಿ ಶಕ್ತಿಗಳ ಆಕ್ರಮಣ ಆಗಬಾರ್ದು ಅಂತಾದರೆ ಕೋಟೆ ರೀತಿಯಲ್ಲಿ ಭದ್ರವಾಗಿರಬೇಕು ಇಲ್ಲಿ ಏಳು ಕೋಟೆ ಆವರಣಗಳಿರ್ತಕ್ಕಂಥದ್ದು ಆ ಏಳು ಕೋಟೆಗಳ ಮಧ್ಯ ಆ ಪರಮಾತ್ಮನ ಪಟ್ಟಣ ಅಥವಾ ಮನೆ ಅನ್ನೋದಿರೋದು ಅಂತ ಯಾವುದು ಏಳು ಕೋಟೆಗಳು ಅಂದರೆ ಧಾತುಗಳು ಸಪ್ತ ಆವರಣ ಆ ಸಪ್ತ ಧಾತುಗಳೇ ಆವರಣ ಏಳು ಕೋಟೆ ಆವರಣಗಳು ಅಂತ ತ್ವಕ್ ಚರ್ಮ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿ ಅಂಥೇಳಿ ಈ ಧಾತುಗಳು ಶರೀರಕ್ಕೆ ಧಾರಕ ಸಾಮರ್ಥ್ಯವನ್ನು ಕೊಡಲಿಕ್ಕೆ ಇರೋದು ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ ನಲವತ್ತೊಂಬತ್ತು ಮರುತುಗಳಲ್ಲಿ ಏಳೇಳು ಮರುತುಗಳು ಒಂದೊಂದು ಧಾತುಗಳಿಗೆ ಅಭಿಮಾನಿಗಳಾಗಿ ಈ ಶರೀರವನ್ನು ಕಾಪಾಡ್ತಾರೆ ಅಂತ ಮುಂದೆ ತಿಳಿಸ್ತಾರೆ ವಿಸ್ತಾರವಾಗಿ ಹಾಗೆ ಧಾರಕ ಶಕ್ತಿಯನ್ನು ಕೊಡಲಿಕ್ಕೆ ಈ ಧಾತುಗಳಿರುವಂಥದ್ದು ನಗರಕ್ಕೆ ಭದ್ರವಾಗಿರ್ತಕ್ಕಂಥ ಏಳು ಕೋಟೆಗಳಂತೆ ಈ ಏಳು ಧಾತುಗಳು ಶರೀರವನ್ನು ಧಾರಣೆ ಮಾಡ್ತವೆ ರಕ್ಷಣೆ ಮಾಡ್ತವೆ ಆದ್ದರಿಂದ ಈ ಧಾತುಗಳನ್ನು ಸರಿಯಾದ ರೀತಿಯಲ್ಲಾಗಿ ಕಾಪಾಡುವಂಥದ್ದು ಜೀವನ ಜವಾಬ್ದಾರಿ ಈ ಪಟ್ಟಣದಲ್ಲಿ ಮುಖ್ಯ ರಸ್ತೆ ಮೇನ್ ರೋಡ್ ಅಂತ ಏನು ಹೇಳ್ತೀವ ರಾಜಮಾರ್ಗ ಅದ್ಯಾವುದು ಅಂತ ಕೇಳಿದ್ರೆ ಸುಷುಮ್ನ ನಾಡಿಗೆ ರಾಜಪಂಥಾನ ರಾಜಮಾರ್ಗ ಈ ಪಟ್ಟಣದಲ್ಲಿ ಉಪಸ್ಥಿತನಾಗಿರ್ತಕ್ಕಂಥ ಪರಮಾತ್ಮನ ರಾಜಬೀದಿ ಉತ್ಸವ ನಡೀಬೇಕು ಅಂತಾದರೆ ಅದು ಅಡ್ಡರಸ್ತೆಗಳಲ್ಲಿ ರಥ ಸಂಚಾರ ಕಷ್ಟ ಆದ್ದರಿಂದ ಮುಖ್ಯ ರಾಜಮಾರ್ಗ ಯಾವುದು ಅಂದರೆ ಸುಷುಮ್ನ ನಾಡಿ ಈ ಸುಷುಮ್ನ ನಾಡಿ ಮೂಲಾಧಾರದಿಂದ ಹಿಡಿದು ಬ್ರಹ್ಮರಂಧ್ರದವರೆಗೆ ನೇರವಾಗಿ ಇರ್ತಕ್ಕಂಥದ್ದು ಎಲ್ಲೂ ಅಂಕುಡೊಂಕುಗಳಿಲ್ಲ ಅದಕ್ಕೆ ರುಜು ನಾಡಿ ಅಂತಲೂ ಕರೆಯೋದು ಬ್ರಹ್ಮದೇವರೇ ಅಭಿಮಾನಿಗಳಾಗಿದ್ದರಿಂದ ಅದು ಬ್ರಹ್ಮನಾಡಿ ಅಂತಲೂ ಈ ರೀತಿಯಾಗಿ ಕರೆಸ್ಕೊಳತ್ತೆ ಈ ಸಪ್ತಧಾತುಗಳನ್ನು ಜೀವ ಶರೀರ ಧಾರಣೆಗಾಗಿ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಆಗಲೇ ಜೀವನಿಂದ ಸಾಧನೆ ಅನ್ನೋದು ಸಾಧ್ಯ ಯಾಕೆ ಅಂತ ಕೇಳಿದ್ರೆ ದುಷ್ಟರ ಆಕ್ರಮಣ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಭಾಗವತ ಪುರಂಜರ ಉಪಾಖ್ಯಾನದಲ್ಲಿ ಇದನ್ನು ತಿಳಿಸ್ತಾರೆ ವಯಸ್ಸಾದಂತೆ ಆದಂತೆ ಧಾತುಗಳೆಲ್ಲ ಸತ್ವಹೀನ ಆಗತ್ತೆ ಆಗ ಶರೀರ ಕೊನೆಗೆ ಒಂದು ಅಂತ್ಯದಲ್ಲಿ ಒಂದು ದಿನ ವಿನಾಶದ ಅಂಚಿಗೆ ಹೋಗುತ್ತೆ ಆದ್ದರಿಂದ ಮುಪ್ಪು ಬಾರದಂತೆ ಮಾಡೋದು ಸಾಧ್ಯ ಇಲ್ಲ ಜಾತಸ್ಯ ಮರಣಂ ಧ್ರುವ ಮುಪ್ಪು ಅಪರಿಹಾರ್ಯ ಮರಣವೂ ಅಪರಿಹಾರ್ಯ ಆದರೆ ಬೇಗ ಬರದೇ ಇದ್ದಂಗೆ ಮಾಡ್ಕೋಬೇಕು ಅಂತಾದರೆ ಧಾತುಗಳನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಏನು ಬೇಕೋ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕು ಆಗ ಈ ಶರೀರದಿಂದ ಸಾಧನೆ ಅನ್ನೋದು ಸಾಧ್ಯ ಇಲ್ಲ ಅಂತಾದರೆ ಸಾಧನೆಯಲ್ಲಿ ಇದನ್ನು ತೊಡಗಿಸೋದು ಕಷ್ಟ ನಿಶಕ್ತಿ ಉಂಟಾಗತ್ತೆ ಅಂತ ವೈಭವದಿಂದ ಭಗವಂತನು ಉತ್ಸವ ನಡೆಸಲಿಕ್ಕೆ ಇರ್ತಕ್ಕಂಥ ರಾಜಮಾರ್ಗ ಅಂತ ಆದರೆ ಸುಷುಮ್ನ ನಾಡಿ ಅಂತ ಅದರ ಸುತ್ತ ಎಲ್ಲ ಎಪ್ಪತ್ತೆರಡು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ಇಡಾ ನಾಡಿಗಳು ಪಿಂಗಳ ನಾಡಿಗಳು ಅಂತೆಲ್ಲ ಇದೆ ಅದೇ ರೀತಿಯಾಗಿ ಆ ಸುಷುಮ್ನ ನಾಲ್ಕು ಭಾಗಗಳಾಗಿ ಕವಲು ಹೊಡೆಯೋದು ಅಂತ ವಜ್ರಿಕ ಪ್ರಕಾಶಿಕ ಆರ್ಯ ವೈದ್ರುತಿ ಅಂತ ನಾಲ್ಕು ಭಾಗ ಅಂತ ಅದನ್ನೆಲ್ಲ ಅಡ್ಡರಸ್ತೆಗಳು ಅಥವಾ ಉಪವೀತಿಗಳು ಅಂತ ಈ ರೀತಿಯಲ್ಲಿ ಶಾಖಾ ನಾಡಿಗಳನ್ನು ಕರೆಯೋದು ಈ ಸುಷುಮ್ನ ನಾಡಿಗೆ ರಾಜಪಂಥಾನ ಅಂದರೆ ನ್ಯಾಷನಲ್ ಹೈವೇ ಇದ್ದಂಗೆ ಅದಕ್ಕೆ ಯಾಕೆ ಆ ರೀತಿಯಾಗಿ ರಾಜಮಾರ್ಗ ಅಂತ ಕರೆಯೋದಾದರೆ ನೇರವಾಗಿ ಮೋಕ್ಷಕ್ಕೆ ಹೋಗ್ತಕ್ಕಂಥ ದಾರಿ ಅಂತಾದರೆ ಸುಷುಮ್ನ ನಾಡಿ ಅಂತ ಆ ಮೋಕ್ಷಕ್ಕೆ ಆ ಸುಷುಮ್ನಾ ನಾಡಿಯ ಮೂಲಕ ಬ್ರಹ್ಮರಂಧ್ರದಿಂದ ಬ್ರಹ್ಮರಂಧ್ರದಿಂದ ಪ್ರಾಣೋತ್ಕ್ರಮಣ ಆದರೆ ಆ ಯೋಗಿಗೆ ಅರ್ಚಿರಾದಿ ಮಾರ್ಗದಿಂದ ನೇರವಾಗಿ ಅವನು ವೈಕುಂಠವನ್ನೇ ತಲುಪ್ತಾನೆ ಅದೇ ಬೇರೆ ಬೇರೆ ನಾಡಿಗಳಿಂದ ಉತ್ಕ್ರಮಣ ಆದರೆ ದೇವಲೋಕ ಪಿತೃಲೋಕ ನರಕಲೋಕಗಳು ಆಯಾ ಜೀವನ ಸಾಧನೆಗೆ ತಕ್ಕಂತೆ ಬೇರೆ ಬೇರೆ ಲೋಕಗಳನ್ನು ಹೊಂದುತ್ತಾನೆ ಶರೀರದ ಮೇಲ್ಭಾಗದಿಂದ ಕಣ್ಣು ಮೂಗು ಕಿವಿ ಮೊದಲಾಗಿರ್ತಕ್ಕಂಥ ಬಲಭಾಗದ ನಾಡಿಗಳಿಂದ ಜೀವ ಪ್ರಾಣೋತ್ಕ್ರಮಣ ಆಯಿತು ಅಂತಾದರೆ ಅವನು ದೇವಲೋಕವನ್ನು ಹೊಂದುತ್ತಾನೆ ಎಡಭಾಗದ ನಾಡಿಗಳಿಂದ ಪ್ರಾಣೋತ್ಕ್ರಮಣ ಆದರೆ ಅವನು ಪಿತೃಲೋಕವನ್ನು ಸೇರ್ತಾನೆ ಕೆಳಭಾಗದ ಮಲಮೂತ್ರಾದಿ ದ್ವಾರಗಳಿಂದ ಆದರೆ ಅವನು ನರಕಲೋಕವನ್ನು ಹೊಂದುತ್ತಾನೆ ಅವರವರ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಪ್ರಾಚೀನ ಕರ್ಮಕ್ಕೆ ಅನುಸಾರವಾಗಿ ಆ ನಾಡಿಗಳ ದ್ವಾರ ಅನ್ನೋದು ತಾನೇ ತಾನಾಗಿ ಜೀವನಿಗೆ ಅರಿವಿಲ್ಲದಂತೆ ಅದು ತೆರೆದುಕೊಳ್ಳುತ್ತೆ ಓಪನ್ ಆಗುತ್ತೆ ಜೀವ ತನಗೆ ಅದ್ರ ಬಗ್ಗೆ ಕಿಂಚಿತ್ತು ಜ್ಞಾನ ಇಲ್ಲದೇ ಇದ್ದಂತೆ ಆ ದ್ವಾರಗಳಿಂದ ಆ ಶರೀರವನ್ನು ಬಿಟ್ಟು ಹೊರಗೆ ಬರ್ತಾನೆ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಭಗವಂತನ ಬಿಂಬರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿಯನ್ನು ಮುಖ್ಯ ಪ್ರಾಣದೇವರು ಆ ಬ್ರಹ್ಮಾರಂಧ್ರದ ಮಾರ್ಗವಾಗಿ ಹೊರಗೆ ಹೋಗಿ ಅರ್ಚಿರಾದಿ ಮಾರ್ಗದಿಂದ ನೇರವಾಗಿ ಮೋಕ್ಷವನ್ನು ತಲುಪಿಸ್ತಾನೆ ಆದ್ದರಿಂದ ಕುಶುಮ್ನ ನಾಡಿಗೆ ರಾಜಮಾರ್ಗ ಅಂತ ಈ ರೀತಿಯಾಗಿ ಉಳಿದವೆಲ್ಲ ಅಡ್ಡ ರಸ್ತೆಗಳು ಸಣ್ಣ ಸಣ್ಣ ರೋಡ್ಗಳು ಸರ್ವೀಸ್ ರೋಡ್ ಅಂತ ಏನೆಲ್ಲ ಕರಿತೀವೋ ಆ ರೀತಿಯಾಗಿ ಕ್ರಾಸ್ ರೋಡ್ಸ್ ಮದಗಳು ತಪಗಳು ವಿದುರು ನೀತಿಯಲ್ಲಿ ಮಹಾಭಾರತದಲ್ಲಿ ತಿಳಿಸೋ ಹಾಗೆ ವಿದ್ಯಾಮದ ಧನಮದ ಮತ್ತು ಪರಿವಾರ ಮದ ಇವು ಮೂರು ಮದಗಳು ಇವು ಸಜ್ಜನರಿಗೆ ಧಮ ಮದ ಅನ್ನೋದನ್ನು ತಿರ್ಗಾ ಮುರ್ಗ ಮಾಡಿದರೆ ಧಮ ಇಂದ್ರಿಯ ನಿಗ್ರಹ ದುಷ್ಟರಿಗೆ ಅದು ತಾಮಸ ಜೀವಿಗಳಿಗೆ ಅದು ಮದ ಅಂಥೇಳಿ ಸಾತ್ವಿಕ ಆದರೆ ಅದೇ ಧಮ ಅದೇ ತಾಮಸ ಆದರೆ ಅದೇ ಮದ ಅಂತ ಈ ರೀತಿಯಾಗಿ ಬ್ರಹ್ಮದೇವರು ಮುಕ್ತಿ ಲೋಕದಲ್ಲಿ ಈ ಸಾತ್ವಿಕ ಅಭಿಮಾನ ರೂಪವಾಗಿರ್ತಕ್ಕಂಥ ಮದದಿಂದ ಮತ್ತರಾಗಿ ಭಗವಂತನನ್ನು ನಾಲ್ಕು ಮುಖಗಳಿಂದ ನಿರಂತರವಾಗಿ ಸಾಮಗಾನದ ಮೂಲಕ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ನಾನೇ ಜೀವೋತ್ತಮ ಭಗವಂತ ನನಗೆ ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪ್ರಲಯ ಕಾಲದಲ್ಲೂ ತಿರೋಧನ ಆಗದಂಥ ಜ್ಞಾನವನ್ನು ಕೊಟ್ಟು ನನ್ನನ್ನು ಅನುಗ್ರಹ ಮಾಡಿದ್ದಾನೆ ಭಗವಂತ ನನಗೆ ನೇರವಾಗಿ ವಿದ್ಯೋಪದೇಶವನ್ನು ಮಾಡಿ ಆ ವಿದ್ಯೆಯನ್ನು ಎಲ್ಲರಿಗೂ ಮುಂದೆ ಸಜ್ಜನರಿಗೆ ಉಪದೇಶ ಮಾಡುವಂಥ ವಿಶಿಷ್ಟವಾಗಿರ್ತಕ್ಕಂಥ ಪರಮಾನುಗ್ರಹವನ್ನು ಮಾಡಿಯಾನೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನ ಹಿರಿಯ ಮಗ ನಾನು ಈ ರೀತಿಯಾಗಿ ಆ ಪರಮಾತ್ಮನ ಗುಣ ರೂಪ ಕ್ರಿಯೆ ಅವತಾರ ಇದೆಲ್ಲವನ್ನು ಕೂಡ ಚಿಂತನೆ ಮಾಡ್ತಾ ನಿರಂತರವಾಗಿ ಚತುರ್ಮುಖ ಬ್ರಹ್ಮ ನಾಲ್ಕು ಮುಖಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಜಗದ್ಗುರುತ್ವಮಾದಿಷ್ಟ ಮಯಾತೆ ಕಮಲೋದ್ಭವ ಅಂತ ತತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸುವ ಹಾಗೆ ಆ ಜಗದ್ಗುರುತ್ವ ಅನ್ನೋದನ್ನು ಕೊಟ್ಟು ತಾನು ನನಗೆ ನೇರವಾಗಿ ಉಪದೇಶ ಮಾಡಿ ಲೋಕದಲ್ಲಿ ಎಲ್ಲ ಸಕಲ ಸಜ್ಜನರಿಗೆ ಶಾಸ್ತ್ರೋಪದೇಶ ಮಾರ್ಗ ಮಾಡುವಂತಹ ಮಹಾ ಸೌಭಾಗ್ಯವನ್ನು ಕರುಣಿಸಿಯಾನೆ ಅಂತಹ ಪರಮಾತ್ಮ ಅವನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ನಿರಂತರವಾಗಿ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು ಈ ಸಾತ್ವಿಕವಾಗಿರ್ತಕ್ಕಂಥ ಅಹಂಕಾರ ಹೇಗೆ ಅಂದರೆ ಪಳಗಿದ ಆನೆಗಳಂತೆ ಅಂತ ಜೀವರಿಗೆ ಉಪಕಾರವನ್ನು ಮಾಡ್ತವೆ ಅದೇ ಅಜ್ಞಾನಿಗಳಲ್ಲಿ ಅಷ್ಟಮದದಿಂದ ಅನ್ನಮದ ಅರ್ಥಮದ ಪ್ರಾಯಮದ ವಿದ್ಯಾಮದ ಕುಲಮದ ಅಧಿಕಾರ ಮದ ಕರ್ಮ ಮದ ಶೀಲ ಮದ ಇದೆಲ್ಲ ದುರ್ಜನರಿಗೆ ಇರ್ತಕ್ಕಂಥ ಮದ ಈ ಮದದಿಂದ ಮದಿಸಿದವರು ಹೇಗಿರ್ತಾರೆ ಅಂತಾದರೆ ಅವರು ಮದಿಸಿದ ಕಾಡಾನೆಗಳಂತೆ ಅವರು ವಿಧ್ವಂಸಕ ಕೃತ್ಯಗಳನ್ನೇ ಮಾಡ್ತಕ್ಕಂಥವು ಆದ್ದರಿಂದ ಈ ಶರೀರ ಅನ್ನೋ ಪಟ್ಟಣದಲ್ಲಿ ಸುಂದರವಾದ ಭಗವಂತನ ಪಟ್ಟಣದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಮದಗಳು ಬೇಕು ಒಳ್ಳೆಯ ವಿದ್ಯೆ ಒಳ್ಳೆಯ ಧನ ಸಂಪತ್ತು ಅಭಿಮಾನ ಶರೀರದ ಮೇಲೆ ಅಭಿಮಾನ ಬೇಡ ಅಂತ ಶಾಸ್ತ್ರ ಹೇಳಿಲ್ಲ ಅತಿಯಾದ ಅಭಿಮಾನ ಮೋಹ ಬೇಡ ಅಭಿಮಾನನೇ ಇಲ್ಲದೆ ಇದ್ದರೆ ಆ ಶರೀರವನ್ನು ಆ ಜೀವ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನೇ ಮಾಡೋದಿಲ್ಲ ಶರೀರ ಸುಸ್ಥಿತಿಯಲ್ಲಿ ಇಲ್ಲದೇ ಇದ್ದರೆ ಸಾಧನೆಯಲ್ಲಿ ಪರ್ಯವಸಾನ ಆಗೋದು ಸಾಧ್ಯ ಇಲ್ಲ ಶರೀರ ಸುಸ್ಥಿತಿಯಲ್ಲಿದ್ದರೆ ಮಾತ್ರ ಸಾಧನೆಯ ಕಡೆಗೆ ಪ್ರವೃತ್ತಿ ಅನ್ನೋದು ಬರೋದು ಆದ್ದರಿಂದ ಅಷ್ಟು ಅಭಿಮಾನ ಶರೀರದ ಮೇಲೆ ಇರಲೇಬೇಕು ಮೇಲಿಂದ ಮೇಲೆ ಹೇಳೋ ಹಾಗೆ ಆ ಶರೀರ ಹೇಗೆ ಅಂದರೆ ಊಟದ ಎಲೆ ಊಟಕ್ಕೆ ಬೇಕು ಅಂದರೆ ಸಾಧನೆಗೆ ಬೇಕು ಸಾಧನೆ ಆದ ನಂತರದಲ್ಲಿ ತ್ಯಾಗ ಮಾಡುವಂಥ ಮನಸ್ಥಿತಿ ಇರಬೇಕು ಅಂತ ಅದೇ ಮದ ಅನ್ನೋದು ದುರಹಂಕಾರಕ್ಕೆ ತಿರುಗಿದಾಗ ಮನುಷ್ಯ ತಾನೂ ನಾಶ ಆಗ್ತಾನೆ ಜೊತೆಗಿದ್ದವ್ರನ್ನು ಕೂಡ ನಾಶ ಮಾಡ್ತಾನೆ ಅದೇ ಮದ ಸಾತ್ವಿಕವಾಗಿದ್ದರೆ ತಾನೂ ಆ ಮತದಿಂದ ಉದ್ಧಾರ ಆಗ್ತಾನೆ ಪರಿವಾರ ಅವರನ್ನು ಕೂಡ ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ ಇಂಥ ಸುಂದರವಾದ ಪಟ್ಟಣ ಅಂತಾದಮೇಲೆ ಬರೀ ಸಾಧನೆ ಅಂತಲ್ಲ ಸ್ವಲ್ಪ ವಿಹಾರ ಮಾಡಬೇಕು ಅಂತಾದರೆ ವಿಹಾರ ಮಾಡಲಿಕ್ಕೆ ಉದ್ಯಾನವನ ಇದೆಯಾ ಈ ಶರೀರದಲ್ಲಿ ಪಾರ್ಕ್ ಇದೆಯಾ ಅಂತ ಕೇಳಿದ್ರೆ ಭಾಗವತವೇ ತಿಳಿಸ್ತಾ ಇದೆ ಈ ಬ್ರಹ್ಮಾಂಡ ಅನ್ನೋ ವಿರಾಟ್ ಶರೀರದಲ್ಲಿ ಹೇಗೆ ಇದೆಯೋ ಅದೇ ರೀತಿಯಾಗಿ ಈ ಪಿಂಡಾಂಡವು ಕೂಡ ನಿರ್ಮಾಣ ಮಾಡಿ ಭಗವಂತ ಇಲ್ಲಿ ಈ ರೋಮಕೂಪಗಳೇನಿದೆ ಮೈಮೇಲೆಲ್ಲ ಅದೇ ಮ ಮರಗಳು ವೃಕ್ಷಗಳು ಅಂತ ಈ ರೋಮಗಳೇ ಮರ ಗಿಡಗಳಿಂದ ಅಥವಾ ಸಸ್ಯ ಸಂಕುಲಗಳಿಂದ ತುಂಬಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಉದ್ಯಾನವನ ಅಂತ ನಗರದಲ್ಲಿ ಹೊರವಲಯದಲ್ಲಿ ಉದ್ಯಾನವನ ಅನ್ನೋದಿರುತ್ತೆ ಊರಿನ ಮಧ್ಯದಲ್ಲಿ ಪಾರ್ಕ್ ಅನ್ನೋದಿರಲ್ಲ ಊರಿನ ಹೊರಗೆ ಇರುತ್ತೆ ಅದೇ ರೀತಿಯಾಗಿ ಶರೀರದ ಹೊರಭಾಗದಲ್ಲೇ ಈ ಎಲ್ಲ ರೋಮಗಳು ಕೂಡ ಇರ್ತಕ್ಕಂಥದ್ದು ಅದರಿಂದ ಅದನ್ನೇ ಉದ್ಯಾನವನ ಅಂತ ಶರೀರದ ಹೊರಮೆಯಲ್ಲಿರ್ತಕ್ಕಂಥ ಈ ರೋಮಗಳು ಶರೀರದ ಅಂದವನ್ನು ಹೆಚ್ಚಿಸುತ್ತೆ ಅದೇ ರೀತಿಯಾಗಿ ರಕ್ಷಣೆಯನ್ನು ಕೂಡ ಮಾಡುವಂತಹ ಕಾರ್ಯವನ್ನು ಭಗವಂತನ ಅನುಗ್ರಹದಿಂದ ಮಾಡ್ತಕ್ಕಂಥದ್ದು ಸಪ್ತಧಾತುಗಳಲ್ಲಿ ನಾಡಿಗಳಲ್ಲಿ ಮದಗಳಲ್ಲಿ ರೋಮಗಳಲ್ಲಿ ಎಲ್ಲ ಕಡೆ ವಿರಾಟ್ ಶರೀರದಲ್ಲಿ ನೆಲೆಸಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಮತ್ತು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಬ್ರಹ್ಮಾಂಡ ಹೇಗೋ ಅದೇ ರೀತಿಯಾಗಿ ಪಿಂಡಾಂಡ ಈ ಶರೀರ ಅಲ್ಲಿ ದೇವತೆಗಳು ಭಗವಂತನನ್ನು ನಿತ್ಯವೂ ಉಪಾಸನೆ ಮಾಡ್ತಾರೆ ಸದಾಕಾಲ ಚಿಂತನೆಯನ್ನು ಮಾಡ್ತಾರೆ ಅಂತ ಆ ದೇವತೆಗಳು ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿದ್ರೆ ದೇವತೆಗಳ ಅನುಗ್ರಹವೂ ಪ್ರಾಪ್ತಿಯಾಗತ್ತೆ ಭಗವಂತನ ಅನುಗ್ರಹವೂ ಕೂಡ ಆ ಜೀವನಿಗೆ ಪ್ರಾಪ್ತಿಯಾಗತ್ತೆ ಪಟ್ಟಣ ಅಂತಾದಮೇಲೆ ದುಷ್ಟರ ಆಕ್ರಮಣ ಆಗಬಾರ್ದು ಸೇಫ್ಟಿ ಅದು ಹೇಗೆ ಅಂತ ಕೇಳಿದ್ರೆ ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳಭಾರ ಅಂತ ವಾಯುದೇವರೇ ಪಂಚರೂಪಗಳಿಂದ ಇದ್ದು ಈ ಶರೀರವನ್ನು ದುಷ್ಟರ ಆಕ್ರಮಣ ಆಗದಂತೆ ಸದಾಕಾಲ ರಕ್ಷಣೆ ಮಾಡ್ತಾರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪಂಚರೂಪಗಳಿಂದ ಐದು ಹೆಡೆಗಳ ಸರ್ಪ ಇದ್ದರೆ ಹೇಗೆ ಬಲಿಷ್ಠವಾಗಿರುತ್ತೋ ಹಾಗೆ ವಾಯುದೇವರು ತಮ್ಮ ಐದು ರೂಪಗಳಿಂದ ಈ ಶರೀರವನ್ನು ದುಷ್ಟರ ಆಕ್ರಮಣಕ್ಕೆ ಸಿಕ್ಕಿ ನಲುಗಿ ಹೋಗದಂತೆ ಸದಾ ಕಾಲ ಕಾಪಾಡ್ತಾರೆ ಯಾವ್ಯಾವ ರೂಪದಿಂದ ಏನೇನು ಕಾರ್ಯ ಮಾಡ್ತಾರೆ ಅಂತ ಹೇಳಿದರೆ ಪ್ರಾಣ ಅನ್ನೋ ಹೆಸರಿನಿಂದ ಜೀವರ ಕಣ್ಣಿನಲ್ಲಿ ನೆಲೆಸಿದ್ದು ನೇತ್ರಗಳಲ್ಲಿದ್ದು ವಸ್ತುಗಳ ರೂಪಾದಿ ಜ್ಞಾನವನ್ನು ತಂದುಕೊಡ್ತಾರೆ ಸೂರ್ಯ ಚಂದ್ರರ ಅಂತರ್ಯಾಮಿಯಾಗಿ ವಾಯುದೇವರಿದ್ದು ವಸ್ತುವಿನ ರೂಪಜ್ಞಾನವನ್ನು ತಂದುಕೊಡ್ತಕ್ಕಂಥವರು ವಾಯುದೇವರು ಅಪಾನನಾಮಕರಾಗಿ ಪಾಯು ಮತ್ತು ಉಪಸ್ಥ ಇಂದ್ರಿಯಗಳಲ್ಲಿದ್ದು ಕಾಲಕಾಲಕ್ಕೆ ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡಿಸಿ ಶರೀರವನ್ನು ಆರೋಗ್ಯದಿಂದ ಇರಲಿಕ್ಕೆ ಏನು ಬೇಕೋ ಅಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಬಾಹ್ಯದಲ್ಲಿರಬೇಕಾದ್ರೆ ಬೇಕಾದಷ್ಟು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ತರಕಾರಿ ಸಿಪ್ಪೆ ಹಣ್ಣು ತರಕಾರಿಗಳು ಅಥವಾ ಕೆಟ್ಟಿರುವಂಥದ್ದು ಕೊಬ್ಬರಿ ತೂದಿ ಕಾರಟ ಹಿಂಗೇನೇನೋ ಇರುತ್ತೆ ಇಷ್ಟೆಲ್ಲ ಕೆಲಸ ಮಾಡುವಾಗ ಅಷ್ಟು ವೇಸ್ಟ್ ಪದಾರ್ಥಗಳ ಜೊತೆಗೆ ಒಂದಿಷ್ಟು ಅಲ್ಲಲ್ಲೇ ನೀರನ್ನು ಚೆಲ್ಕೊಂಡಿರ್ತೀವಿ ಏನೇನೋ ಮಾಡಿರ್ತೀವಿ ಅದನ್ನು ಬಟ್ಟೆಯಿಂದ ಒರೆಸಿ ಹೊರಗೆ ಹಾಕ್ತೀವಿ ನೀರನ್ನು ಕಸವನ್ನು ಗುಡಿಸಿ ಎತ್ತಿ ಹೊರಗೆ ಹಾಕ್ತೀವಿ ಆದರೆ ದೇಹದಲ್ಲಿರ್ತಕ್ಕಂಥ ಕರ್ಷ್ಮಲಗಳನ್ನು ಮಲಮೂತ್ರಾದಿಗಳನ್ನು ನಾವೇ ವಿಸರ್ಜನೆ ಮಾಡೋದು ಸಾಧ್ಯ ಇಲ್ಲ ಅಪಾನ ನಾಮಕ ವಾಯುದೇವರಿದ್ದು ಕಾಲಕಾಲದಲ್ಲಿ ಆ ವಿಸರ್ಜನಾ ಕಾರ್ಯವನ್ನು ಮಾಡಲಿಕ್ಕೆ ದೇಹವನ್ನು ಶುದ್ಧಿಯಾಗಿ ಇಟ್ಕೊಳ್ಳಿಕ್ಕೆ ದೇಹನ ಪಟ್ಟಣವನ್ನು ಶುದ್ಧೀಕರಣ ಮಾಡಲಿಕ್ಕೆ ಆಸುರಿ ಶಕ್ತಿಗಳ ಆಕ್ರಮಣ ಆಗದಂತೆ ಕಾಪಾಡ್ತಕ್ಕಂಥವ್ರು ವಾಯುದೇವರು ವ್ಯಾನನಾಮಕ ವಾಯುದೇವರು ನಾವು ತಿಂದಿರ್ತಕ್ಕಂಥ ಆಹಾರದ ರಸವನ್ನು ಎಲ್ಲ ನಾಡಿಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಂಚ್ತಾರೆ ಆಯಾ ದೇಹದ ಪುಷ್ಟಿ ತುಷ್ಟಿ ಆಗಲಿಕ್ಕೆ ಏನು ಬೇಕೋ ಆ ರೀತಿ ರಸವಿಭಾಗವನ್ನು ಮಾಡ್ತಕ್ಕಂಥವ್ರು ವ್ಯಾನ ನಾಮಕ ವಾಯುದೇವರು ಉದಾನ ನಾಮಕ ವಾಯುದೇವರು ಸುಷುಮ್ನಾನಡಿಯಲ್ಲಿದ್ದು ಅಡಿಯಲ್ಲಿದ್ದು ಯೋಗಿಗಳ ಉತ್ಕ್ರಮಣಕ್ಕೆ ಅನುಕೂಲಪ್ರದರಾಗಿ ಇರ್ತಾರೆ ಆಯಾ ಜೀವರ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ವಾತನು ತೊಲಗೆ ಹರಿಯುತ್ತಾ ತೊಲಗುವ ಅಂತ ಹೀಗೆ ಆ ಜೀವರ ಪ್ರಾಣೋತ್ಕ್ರಮಣಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಸುಷುಮ್ನಾನಡಿಯಲ್ಲಿದ್ದು ನಡೆಯಲಿದ್ದು ಉದಾನ ನಾಮಕ ವಾಯುದೇವರು ಮಾಡ್ತಾರೆ ಸಮಾನ ನಾಮಕ ದೇವರು ನಾಭಿ ಪ್ರದೇಶದಲ್ಲಿದ್ದು ನಾವ ಉಂಡ ಅನ್ನವನ್ನು ಶಕ್ತಿ ರೂಪವಾಗಿ ಪರಿಣಾಮ ಮಾಡಿ ಅಂಗಾಂಗಗಳಿಗೆ ಚೈತನ್ಯ ಬರಲಿಕ್ಕೆ ಏನು ಬೇಕೋ ಆ ಸುವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಬೇಕಾದಷ್ಟು ಒಂದು ಮರ ಅನ್ನ ತಿಂದ್ವಿ ಆದರೂ ನಿಶಕ್ತಿಯಿಂದ ಉಸ್ ಅಂತ ನಮ್ಮ ಕೈಯಲ್ಲಿ ಏನೂ ಕೆಲಸ ಆಗಲ್ಲ ಅಂತ ಕೂತ್ರೆ ಹೇಗಿರುತ್ತೆ ತಿಂದ ಅನ್ನ ಮೂರು ಭಾಗ ಆಗಿ ಸ್ಥೂಲ ಸೂಕ್ಷ್ಮ ಮಧ್ಯಭಾಗ ಅಂತ ವಿಭಾಗ ಮಾಡಿ ಸ್ಥೂಲ ಭಾಗದಿಂದ ಬಲಮೂತ್ರಾದಿಗಳ ಮೂಲಕ ವಿಸರ್ಜನಾ ಕಾರ್ಯವನ್ನು ಮಾಡಿಸ್ತಾರೆ ಮಧ್ಯಭಾಗವನ್ನು ಸಪ್ತ ಧಾತುಗಳ ಬೆಳವಣಿಗೆಗೆ ರಕ್ತ ಮಾಂಸ ಮೇಧ ಮಜ್ಜ ಅಸ್ಥಿ ಅಂತೆಲ್ಲ ಹೇಳಿದ್ವಲ್ಲ ಶರೀರಕ್ಕೆ ಧಾರಕತ್ವ ಸಾಮರ್ಥ್ಯ ಬರಲಿಕ್ಕೆ ಏನು ಆ ವ್ಯವಸ್ಥೆಯನ್ನು ಮಾಡ್ತಾರೆ ಮಧ್ಯ ಸೂಕ್ಷ್ಮ ಭಾಗವನ್ನು ಮನಸ್ಸಿನ ಮೂಲಕ ಉಪಾದಾನ ಕಾರಣವನ್ನಾಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಬೇಕಾಗಿರ್ತಕ್ಕಂಥ ಚೈತನ್ಯವನ್ನು ಶಕ್ತಿಯನ್ನಾಗಿ ಪರಿಣಾಮ ಆಗುವಂತೆ ಮಾಡ್ತಾರೆ ಸಮಾನ ನಾಮಕ ವಾಯುದೇವರು ನಾವು ಉಂಡ ಅನ್ನ ಶಕ್ತಿಯಾಗಿ ಪರಿಣಾಮ ಮಾಡಬೇಕು ಅನ್ನೋದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಬಾಹ್ಯದಲ್ಲಿ ಒಂದಿಷ್ಟು ಅನ್ನ ಇದೆ ಅದರಿಂದ ಅದು ಕನ್ವರ್ಟ್ ಇಂಟು ಪವರ್ ಅಥವಾ ಶಕ್ತಿ ಅಂತಂದ್ರೆ ಅಂದರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹೊರಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಳಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಉಂಡ ಅನ್ನದ ರಸದಿಂದ ಶಕ್ತಿಯಾಗಿ ಪರಿಣಾಮ ಮಾಡ್ತಕ್ಕಂಥವರೇ ಸಮಾನ ನಾಮಕ ವಾಯುದೇವರು ಸಮಂನ ಯತಿ ಇತಿ ಸಮಾನ ಅಂತ ಉಪನಿಷತ್ ಹೇಳೋದು ಹೀಗೆ ಸರ್ಪದಂತೆ ಬಲಿಷ್ಠರಾಗಿದ್ದು ಶರೀರವನ್ನು ಶತ್ರುಗಳಿಂದ ಕಾಪಾಡ್ತಕ್ಕಂಥವರು ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳವಾರ ಅಂತ ಪುರಂಜರ ಉಪಾಖ್ಯಾನದಲ್ಲಿ ಏನು ಹೇಳಿಯಾರೋ ಭಾಗವತದಲ್ಲಿ ಅದನ್ನು ಇಲ್ಲಿ ತಿಳಿಸ್ತಾರೆ ಎಲ್ಲಿ ತನಕ ಈ ಶರೀರದಲ್ಲಿ ವಾಯುದೇವರು ಇರ್ತಾರೋ ಅಲ್ಲಿ ತನಕ ಜೀವ ಇರ್ತಾನೆ ಯಾವಾಗ ವಾಯುದೇವರು ಹೊರಡ್ತಾರೋ ಜೀವನನ್ನು ಕರ್ಕೊಂಡೇ ಹೊರಗೊರಡ್ತಾರೆ ಆದ್ದರಿಂದ ಜೀವನನ್ನು ಒಂದು ಹೆಗಲ ಮೇಲೆ ಪರಮಾತ್ಮನನ್ನು ಇನ್ನೊಂದು ಹೆಗಲ ಮೇಲೆ ಕೂಡಿಸ್ಕೊಂಡು ವಾಯುವಾಹನ ಅಂತ ಪರಮಾತ್ಮನಿಗೆ ಹೆಸರು ಹಾಗೆ ವಾಯುದೇವರಿ ಶರೀರದಿಂದ ಹೊರಗೆ ಹೋಗುವಂಥದ್ದು ಅವನಿಲ್ಲದಿದ್ದರೆ ಜೀವನಿಗೆ ಮರಣ ಅಂತ ಅದನ್ನೇ ಪ್ರಾಣೋತ್ಕ್ರಮಣ ಅಂತ ಶರೀರ ತ್ಯಾಗ ಅಂತ ಏನಿದೆಯಲ್ಲ ಅದನ್ನೇ ಪ್ರಾಣೋತ್ಕ್ರಮಣ ಅಂತ ಜೀವೋತ್ಕ್ರಮಣ ಅಂತಲ್ಲ ವಸ್ತುತಃ ಜೀವನಿಗೆ ಉತ್ಕ್ರಮಣ ಆಗಿದ್ದರೂ ಕೂಡ ಮರಣ ಬಂದರೂ ಪ್ರಾಣನಿಗೆ ಮರಣ ಅನ್ನೋದಿಲ್ಲ ಆದರೂ ಕೂಡ ವಾಯುದೇವರ ಅಧೀನ ಆಗಿದ್ದರಿಂದ ಅದನ್ನು ಪ್ರಾಣೋತ್ಕ್ರಮಣ ಅಂತ ಶರೀರದಿಂದ ಉತ್ಕ್ರಮಣ ಆಗುವುದು ಜೀವನಿಗೆ ಅದು ಪ್ರಾಣದೇವರ ಅಧೀನ ಪ್ರಾಣದೇವರೇ ಆ ಜೀವನನ್ನು ಈ ಶರೀರದಿಂದ ಇನ್ನೊಂದು ಶರೀರಕ್ಕೆ ಅವನ ಅನಾದಿ ಕರ್ಮ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಕರ್ಕೊಂಡು ಹೋಗೋದ್ರಿಂದ ಪ್ರಾಣೋತ್ಕ್ರಮಣ ಅಂತ ರೂಢಿಯಲ್ಲಿ ವ್ಯವಹಾರ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧಜನ ಅಂತ ಪ್ರಾಣ ಅಂತ ಜೀವನಿಗೂ ಕರಿತೀವಿ ಮುಖ್ಯ ಪ್ರಾಣ ಅಂತ ತತ್ವಾಭಿಮಾನಿ ದೇವತೆಗಳಿಗೆ ವಾಯುದೇವರಿಗೆ ಪರಮ ಮುಖ್ಯ ಪ್ರಾಣ ಅಂತಾದರೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಪರಮ ಮುಖ್ಯ ಪ್ರಾಣ ಅಂತ ಹೀಗೆ ವಾಯುದೇವರು ನಮಗೆ ಶರೀರದಲ್ಲಿದ್ದು ದುಷ್ಟ ದೈತ್ಯರ ಆಕ್ರಮಣ ಆಗಬಾರ್ದು ಶರೀರ ಶುದ್ಧವಾಗಿರಬೇಕು ಶರೀರಕ್ಕೆ ತುಷ್ಟಿ ಪುಷ್ಟಿ ಆಗಬೇಕು ಉಂಡ ಅನ್ನ ಶಕ್ತಿಯಾಗಿ ಪರಿಣಾಮ ಆಗಬೇಕು ಹೀಗೆ ನಾನಾ ಉಪಕಾರಗಳನ್ನು ಅನಂತ ಉಪಕಾರಗಳನ್ನು ಅನಿಮಿತ್ತ ಉಪಕಾರಗಳನ್ನು ವಾಯುದೇವರು ಮಾಡ್ತಾರೆ ಇಷ್ಟೆಲ್ಲ ಜೊತೆಗೆ ನಮಗೆ ಬದುಕಿನ ಜೀವಂತಿಕೆಯ ಪ್ರಮುಖ ಲಕ್ಷಣ ಅಂತಾದರೆ ಉಸಿರಾಡುವಿಕೆ ಆ ಶ್ವಾಸೋಚ್ಛ್ವಾಸದ ಕಾರ್ಯವನ್ನು ಮಾಡ್ತಕ್ಕಂಥವ್ರು ವಾಯುದೇವರೇ ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ ವಾಯುಸ್ತಂತ್ರ ಯಂತ್ರದರಹ ಅಂತ ಈ ಶರೀರ ಅನ್ನೋ ಯಂತ್ರವನ್ನು ಕಾಪಾಡ್ತಕ್ಕಂಥವರೇ ವಾಯುದೇವರು ಅಂತ ವಾತ ಪಿತ್ತ ಕಫ ಅಂತ ಈ ಮೂರು ಧಾತುಗಳು ಅಲ್ಲೂ ಕೂಡ ವಾತ ಅಂತಾದರೆ ವಾತರೂಪದಿಂದ ವಾಯುದೇವರೇ ಇದ್ದು ಕಾಪಾಡ್ತಾರೆ ಪಂಚ ಪ್ರಾಣಗಳಲ್ಲಿ ಒಂದಾಗಿರ್ತಕ್ಕಂಥ ವ್ಯಾನ ರೂಪದಿಂದ ವಾಯುದೇವರು ಶರೀರದಲ್ಲೆಲ್ಲ ಕಡೆಗೂ ಕೂಡ ವ್ಯಾಪ್ತರಾಗಿರ್ತಾರೆ ವ್ಯಾಧಿ ರೂಪದಿಂದ ಶರೀರವನ್ನು ಬಾಧ ಮಾಡ್ತಕ್ಕಂಥ ಪಾಪಗಳನ್ನು ಕೂಡ ಕಳೀತಾರೆ ಈ ರೀತಿಯಾಗಿ ಚಿಂತನೆ ಮಾಡ್ತಕ್ಕಂಥ ಜೀವರಾಶಿಗಳಿಗೆ ಸಜ್ಜನರಿಗೆ ಮಾತರಿಶ್ವ ಅಂದರೆ ವಾಯುದೇವರು ಈ ನಮಗೆ ಪಾಪಕ್ಕೆ ಕಾರಣ ಏನು ಅಂದರೆ ಜನ್ಮಾಂತರ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳೇ ನಮಗೆ ಸಾಧನೆಗೆ ಪ್ರತಿಬಂಧಕಗಳಾಗಿ ಪಾಪ ಅಂತ ಕರೆಸ್ಕೊಳ್ಳೋದು ಅದೇ ರೀತಿಯಾಗಿ ನಮಗೆ ಕರ್ಮಜ ವ್ಯಾಧಿ ಅಂದರೆ ಕರ್ಮದಿಂದ ಬಂದಿದ್ದೇ ಈ ಎಲ್ಲ ರೋಗ ರುಜಿನಾದಿಗಳು ಅದು ಆ ದೈ ದೈಹಿಕ ಅಥವಾ ಮಾನಸಿಕ ಈ ಎರಡೂ ರೀತಿಯಾಗಿರ್ತಕ್ಕಂಥ ರೋಗಗಳಿಗೆ ಕಾರಣ ಯಾವುದು ಅಂತ ಆದರೆ ಪಾಪ ಪಾಪ ಯಾರಿಂದ ಆಗ್ತಾಯಿದೆ ಅದಕ್ಕೆ ಪ್ರೇರಕರು ಯಾರು ಅಂದರೆ ದುಷ್ಟ ದೈತ್ಯರು ಆ ದುಷ್ಟ ದೈತ್ಯರ ಆಕ್ರಮಣ ಈ ಶರೀರದ ಮೇಲೆ ನಡೀಬಾರ್ದು ಅಂತ ಆದರೆ ಈ ಪಂಚರೂಪಿಯ ವಾಯುದೇವರನ್ನು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನನ್ನು ಆ ಜೀವನಿತ್ಯದಲ್ಲೂ ಕೂಡ ಉಪಾಸನೆ ಮಾಡಬೇಕು ಅದೇ ರೀತಿಯಾಗಿ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡತಕ್ಕಂಥವ್ರು ವಾಯುದೇವರು ರಕ್ತದಲ್ಲಿ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕಿ ಅದರಲ್ಲಿ ಆಕ್ಸಿಜನ್ ಆಮ್ಲಜನಕವನ್ನು ಅಮೃತವನ್ನು ತುಂಬಿಸಿ ಶರೀರವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಕೂಡ ವಾಯುದೇವರೇ ಅದಕ್ಕೆ ವಾಯುದೇವರನ್ನ ಸಂಜೀವ ಅಂದರೆ ನಮಗೆ ಜೀವನ ಪ್ರದರಾಗಿರ್ತಕ್ಕಂಥವರು ಅಂತ ಈ ರೀತಿಯಾಗಿ ಕರೆಯೋರು ಅಂತಹ ವಾಯುದೇವರನ್ನೇ ಮಾತರಿಶ್ವ ಪವನ ಪೌಮಾನ ಪ್ರಪಂಚನ ಅಂಥೇಳಿ ಪರಮಾತ್ಮ ಹೇಗೆ ಸರ್ವಶಬ್ದವಾಚ್ಯನೋ ಪರಮಾತ್ಮನ ಅನಂತರದಲ್ಲಿ ವಾಯುದೇವರು ಪರಮಾತ್ಮನ ಅಧೀನದಲ್ಲಿ ಸರ್ವಶಬ್ದವಾಚ್ಯರು ಅಂತ ವಾಯುನ ಶೋಷಯೇತು ಅಗ್ನಿನ ನಿರ್ದಹತು ಅಂತ ಇತ್ಯಾದಿ ಎಲ್ಲ ಗುರುಮಂತ್ರವನ್ನು ಮಾಡಬೇಕಾದ್ರೆ ಉಪಾಸನೆಯನ್ನು ಮಾಡ್ತೀವಿ ಶರೀರದಲ್ಲಿ ಹೊಟ್ಟೆಯ ಎಡಭಾಗದಲ್ಲಿ ನೆಲೆಸ್ತಕ್ಕಂಥ ಪಂಚಪಾತಕ ರೂಪರಾಗಿರ್ತಕ್ಕಂಥ ಪುರುಷನನ್ನು ಈ ವಾಯು ಬೀಜ ಮಂತ್ರವೇ ಒಣಗಿಸೋದು ಅದನ್ನೇ ವಾಯುನ ಶೋಷಯೇತು ಅಂತ ಪ್ರಾರ್ಥನೆ ಮಾಡೋದು ಅಗ್ನಿ ಬೀಜ ಮಂತ್ರದ ಸುಡೋದು ಅದಕ್ಕೆ ನಾನು ನಿರ್ದಹತು ಅಂತ ಈ ರೀತಿಯಾಗಿ ಅದೇ ರೀತಿಯಾಗಿ ಪ್ರಾಣಾಯಾಮದಿಂದ ಪೂರಕ ಕುಂಭಕ ರೇಚಕ ಅಂತ ಹೇಳ್ತೀವಿ ಆ ಕುಂಭಕದಲ್ಲಿ ಸ್ಥಿರವಾಗಿ ನಿಲ್ತಕ್ಕಂಥ ವಾಯುದೇವರು ಶರೀರದಲ್ಲಿ ಎಲ್ಲ ಕಡೆ ಹರಡಿರ್ತಕ್ಕಂಥ ಆ ಪಾತಕಗಳು ಅನ್ನೋ ದುಷ್ಟ ಅಸುರರನ್ನು ಸಂಹಾರ ಮಾಡ್ತಾರೆ ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಆಕ್ರಮಣ ಮಾಡಿರ್ತಕ್ಕಂಥ ರಾಗದ್ವೇಷ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಶತ್ರುಗಳು ನಮ್ಮ ಮನಸ್ಸಿನಲ್ಲಿ ಆಕ್ರಮಣ ಮಾಡಿರ್ತಾರಲ್ಲ ಅವರನ್ನೂ ಕೂಡ ಸಂಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥವ್ರು ವಾಯುದೇವರು ಇನ್ನು ನಮಗಾಗಿ ಪ್ರತಿನಿತ್ಯದಲ್ಲೂ ಇಪ್ಪತ್ತೊಂದು ಸಾವಿರದ ಆರುನೂರು ಹಂಸಮಂತ್ರ ಜಪವನ್ನು ಮಾಡಿ ನಮ್ಮಿಂದನೂ ಮಾಡಿಸಿ ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಮಗೆ ಅಸ್ತಿತ್ವವನ್ನು ಬದುಕು ಬದುಕಾಗಬೇಕು ಅಂತಾದರೆ ಮೊದಲು ಉಸಿರಾಟ ಅನ್ನೋದಿರಬೇಕು ಅದನ್ನು ಮಾಡ್ತಕ್ಕಂಥವ್ರು ಹಂಸ ಸೋಹಂ ಸ್ವಾಹ ಅಂತೇಳಿ ಹಮ್ ಅಂದರೆ ದೋಷಗಳನ್ನು ಪಾಪಗಳನ್ನು ಸಂಹಾರ ಮಾಡ್ತಾರೆ ಸಹ ಅಂದರೆ ಶಕ್ತಿಯನ್ನು ತುಂಬುತ್ತಾರೆ ಹೀಗೆ ಈ ವಾಯುದೇವರು ಈ ಶರೀರ ಅನ್ನು ಸುಂದರವಾಗಿರ್ತಕ್ಕಂಥ ಪಟ್ಟಣವನ್ನು ಪರಮಾತ್ಮನ ಇಚ್ಛೆಯಂತೆ ಪರಮಾತ್ಮನ ಆಜ್ಞೆಯಂತೆ ಕಾಪಾಡಿ ಜೀವರಿಗೆ ಅನುಕೂಲಪ್ರದರಾಗ್ತಾರೆ ಜೀವರಿಗೆ ವಾಯುದೇವರು ಮಾಡ್ತಕ್ಕಂಥ ಇಂಥ ಅನಿಮಿತ್ತ ಅನಂತ ಉಪಕಾರಗಳ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಆ ಉಪಕಾರವನ್ನು ವಾಯುದೇವರು ಎಂದೂ ಕೈ ಬಿಡದೆ ಮಾಡ್ತಾರೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲ ಎಂದೂ ಭಗವಂತನನ್ನು ಇಂಥ ಅಸಂಖ್ಯಾತ ಕಾರ್ಯಗಳನ್ನು ತ್ರಿವಿಧ ಜೀವರಾಶಿಗಳಲ್ಲಿ ಮಾಡಿದರೂ ಕೂಡ ಫಲಾಪೇಕ್ಷೆಯಿಂದ ಮಾಡಿದವರಲ್ಲ ಅಂತಹ ವಾಯುದೇವರನ್ನು ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ಅಂತ ದಾಸು ಸ್ತೋತ್ರ ಮಾಡ್ತಾರೆ ಹಾಗೆ ಇಂಥ ಸುಂದರವಾಗಿರ್ತಕ್ಕಂಥ ಶರೀರ ಅನ್ನೋ ಪಟ್ಟಣ ಎಲ್ಲ ರೀತಿಯಾಗಿರ್ತಕ್ಕಂಥ ಸುವ್ಯವಸ್ಥೆಯಿಂದ ಅಚ್ಚುಕಟ್ಟಾದ ರಸ್ತೆ ಇರಲಿ ಮಾರ್ಗಗಳಿರಲಿ ರಾಜಬೀದಿ ಉತ್ಸವ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸುವ್ಯವಸ್ಥೆ ಉತ್ಸವ ಅಂತ ಆದಮೇಲೆ ಆನೆ ಇರಬೇಕು ಆವಾಗ ಶೋಭಾಯಮಾನ ಭಗವಂತನ ಉತ್ಸವಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯೂತಪಗಳಿದೆ ಧಾತುಗಳು ಸಪ್ತ ಕೋಟೆಗಳಂದರೆ ದುಷ್ಟರ ಆಕ್ರಮಣ ಆಗದೇ ಇದ್ದಂಥ ರಕ್ಷಣಾ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ ಅದನ್ನು ಬರೀ ರಕ್ಷಣಾ ವ್ಯವಸ್ಥೆ ಅಂತ ಕೋಟೆ ಕಟ್ಟಿಟ್ರೆ ಆಗಲ್ಲ ಆ ಕೋಟೆಯಲ್ಲಿ ಅದನ್ನು ಕಾಯಲಿಕ್ಕೆ ಬೇಕಾಗಿರ್ತಕ್ಕಂಥ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವೋ ಅಲ್ಲಿ ವಾಯುದೇವರೇ ನಿಂತು ಈ ಶರೀರವನ್ನು ದುಷ್ಟರ ಆಕ್ರಮಣ ಆಗದೇ ಇದ್ದಂಗೆ ರಕ್ಷಣೆ ಮಾಡುವಂಥ ಆ ಜೀವನಿಗೆ ಇದರ ಜ್ಞಾನ ಅಥವಾ ತಿಳುವಳಿಕೆ ಇಲ್ಲದೇ ಇದ್ದರೂ ಕೂಡ ರಕ್ಷಣಾ ಮಾಡುವಂತಹ ಸರ್ವ ಸಮರ್ಥರಾಗಿರ್ತಕ್ಕಂಥ ವಾಯುದೇವರನ್ನೇ ಭಗವಂತ ಇಟ್ಟು ಇಂತಹ ಸುಂದರವಾಗಿರ್ತಕ್ಕಂಥ ಪಟ್ಟಣವನ್ನು ಅಂದರೆ ಶರೀರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಯಾಕೆ ಅಂದರೆ ಸಾಧನೆ ಮಾಡಿಕೊಳ್ಳಿಕ್ಕೆ ಅದು ಸಾಧನೆಯಲ್ಲಿ ಪರ್ಯವಸಾನ ಆದಾಗ ಮಾತ್ರ ಸಾಧನೆ ಅಂದರೆ ಮೋಕ್ಷೋಪಯೋಗಿ ಕರ್ಮಗಳು ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕರ್ಮಗಳಲ್ಲಿ ಪರ್ಯವಸಾನ ಆದರೆ ಆಗ ಭಗವಂತ ಅದಕ್ಕೆ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು